ಯೂನಿಟ್ ಒನ್ ಲೆಸನ್ ಒನ್ ನಮಸ್ಕಾರ ನಮಸ್ಕಾರ ನಮಸ್ಕಾರ ನೀವು ಯಾರು ನಮಸ್ಕಾರ ನೀವು ಯಾರು ನಾನು ವಿದ್ಯಾರ್ಥಿ ನಾನು ವಿದ್ಯಾರ್ಥಿ ಅವರು ಯಾರು ಅವರು ಯಾರು ಅವರು ವಿದ್ಯಾರ್ಥಿನಿ ಅವರು ವಿದ್ಯಾರ್ಥಿನಿ ನೀವ್ಯಾರು ಸರ್ ನೀವ್ಯಾರು ಸರ್ ನಾನು ಅಧ್ಯಾಪಕ ಇವರು ಅಧ್ಯಾಪಕಿ ನಾನು ಅಧ್ಯಾಪಕ ಇವರು ಅಧ್ಯಾಪಕಿ ಡ್ರಿಲ್ಸ್ ರೆಪಿಟೇಷನ್ ಡ್ರಿಲ್ ನೀವು ಯಾರು ನೀವು ಯಾರು ಅವರು ಯಾರು ಅವರು ಯಾರು ಇವರು ಯಾರು ಇವರು ಯಾರು ನಾನು ಯಾರು ನಾನು ಯಾರು ನಾನು ಅಧ್ಯಾಪಕ ನಾನು ಅಧ್ಯಾಪಕ ನಾನು ಅಧ್ಯಾಪಕಿ ನಾನು ಅಧ್ಯಾಪಕಿ ನಾನು ವಿದ್ಯಾರ್ಥಿ ನಾನು ವಿದ್ಯಾರ್ಥಿ ನಾನು ವಿದ್ಯಾರ್ಥಿನಿ ನಾನು ವಿದ್ಯಾರ್ಥಿನಿ ಅವರು ಅಧ್ಯಾಪಕಿ ಅವರು ಅಧ್ಯಾಪಕಿ ಅವರು ವಿದ್ಯಾರ್ಥಿ ಅವರು ವಿದ್ಯಾರ್ಥಿ ಇವರು ವಿದ್ಯಾರ್ಥಿನಿ ಇವರು ವಿದ್ಯಾರ್ಥಿನಿ ನಾನು ಮಾಧು ನಾನು ಮಾಧು ಅವರು ಶೀಲಾ ಅವರು ಶೀಲ ನೀವು ಸೀಮಾ ನೀವು ಸೀಮಾ ಸಬ್ಸ್ಟಿಟ್ಯೂಷನ್ ಡ್ರಿಲ್ ಮಾಡೆಲ್ ಅವರು ವಿದ್ಯಾರ್ಥಿನಿ ವಿದ್ಯಾರ್ಥಿ ಅವರು ವಿದ್ಯಾರ್ಥಿ ನಾವು ಸಬ್ಸ್ಟಿಟ್ಯೂಟ್ ನಾನು ಅಧ್ಯಾಪಕ ವಿದ್ಯಾರ್ಥಿ ನಾನು ವಿದ್ಯಾರ್ಥಿ ಇವರು ಶೀಲಾ ಅಧ್ಯಾಪಕಿ ಇವರು ಅಧ್ಯಾಪಕಿ ನೀವು ಮಾಧು ಅವರು ಅವರು ಮಾಧು ಟ್ರಾನ್ಸ್ಫಾರ್ಮೇಶನ್ ಡ್ರಿಲ್ ಮಾಡೆಲ್ ನಾನು ಅಧ್ಯಾಪಕ ನಾನು ಯಾರು ನೌ ಟ್ರಾನ್ಸ್ಫಾರ್ಮ್ ನಾನು ಅಧ್ಯಾಪಕಿ ನಾನು ಯಾರು ನೀವು ಮಾಧು ನೀವು ಯಾರು ಇವರು ಸುಮಾ ಇವರು ಯಾರು